ಶಿವಮಹಿಮ್ನ ಸ್ತೋತ್ರದ ಹದಿನೈದನೇ ಶ್ಲೋಕದಿಂದ ಅದಕ್ಕೆ ಒಂದು ಸಣ್ಣ ಅವತರಣಿಕೆ ಅಥ ಕಾಮಸ್ಯ ಜನಿ ನಿಧನೆ ದರ್ಶಯನ್ ಹರಿಹರೌ ಸ್ತೌತಿ ಕಾಮದೇವನ ಜನಿ ಜನ್ಮ ನಿಧನ ಮರಣ ಹೇಗಾಯಿತು ಮುಂದೆ ಶಿವಪರವಾಗಿ ಟೀಕೆಯನ್ನು ಮಾಡುವಾಗ ಕಾಮದೇವನ ನಿಧನವನ್ನು ವಿಷ್ಣು ಪರವಾಗಿ ಮಾಡುವಾಗ ಕಾಮದೇವನ ಜನನವನ್ನು ವ್ಯಾಖ್ಯಾನ ಮಾಡಿದ್ದಾರೆ असिद्धार्थानैव क्वचिदपि सदेवासुरनरे निवर्तन्ते नित्यं जगति जयिनो यस्य विशिखाः स पश्यन्नीशत्वामितरसुरसाधारणमभूत् स्मरस्मर्तव्यात्मा न हि वशिषुपथ्यः परिभवः ಮೊದಲು ಸಂಗ್ರಹಾರ್ಥ ನಹಿ ವಶಿಷು ಪಥ್ಯ ಪರಿಭವ ವಶಿಗಳಲ್ಲಿ ಆತ್ಮವಶಿಗಳಾದಂಥವರು ಆತ್ಮಸಂಯಮ ಉಳ್ಳಂಥವರು ಅವರನ್ನು ಅವಮಾನ ಮಾಡಬಾರದು ಅದರಿಂದ ಒಳ್ಳೆಯದು ಆಗುವುದಿಲ್ಲ ಅಂತನ್ನೋದು ಈ ಶ್ಲೋಕದ ಸಂದೇಶ ಅದನ್ನು ಹೇಗೆ ಸಾಧಿಸ್ತಾರೆ ಅಂತಂದರೆ ಸ್ಮರ ಕಾಮದೇವನ ನಾಶವನ್ನು ಹೇಳಿಕೊಂಡು ಇದನ್ನು ಸಾಧಿಸ್ತಾರೆ असिद्धार्था नैव क्वचिदपि नरे नित्यं निवर्तन्ते न अन्त जगति जयिनः यस्य विशिखाः ತಮ್ಮ ಪ್ರಯೋಜನವನ್ನು ಪಡೆದುಕೊಳ್ಳದೆ ಯಾರ ಬಾಣಗಳು ಹಿಂದಿರುಗುತ್ತಿರಲಿಲ್ಲವೋ ಅಂತಹ ಕಾಮದೇವ ಕಾಮದೇವ ಎಲ್ಲೆಲ್ಲಿ ಬಾಣವನ್ನು ಬಿಡ್ತಾನೋ ಖಂಡಿತವಾಗಿ ಅಂಥವರು ಕಾಮವಶರಾಗ್ತಾ ಇದ್ರು ದೊಡ್ಡ ದೊಡ್ಡ ಋಷಿಗಳಿಗೂ ಕೂಡ ಕಾಮನ ಬಾಧೆಯಾಗಿ ತಪಸ್ಸನ್ನು ಪೂರ್ಣವಾಗಿ ಮರೆತು ಕಾಮಿಗಳಾಗಿ ಇದ್ದುಬಿಟ್ಟಿದ್ರು ವಿಶ್ವಾಮಿತ್ರರ ಕಥೆಯನ್ನು ನಾವು ರಾಮಾಯಣದಲ್ಲಿ ನೋಡ್ತೀವಿ ಅಂತಹ ತಪಸ್ವಿಗಳು ಕೂಡ ಕಾಮನ ಬಾಣಗಳಿಂದ ತಪ್ಪಿಸಿಕೊಳ್ಳುವಂಥದ್ದು ಅಷ್ಟು ಅಸಾಧ್ಯ ಇಂತಹ ಕಾಮದೇವ ತನ್ನ ಬಾಣಗಳು ಖಂಡಿತವಾಗಿ ಫಲಕಾರಿ ಯಾರ ಮೇಲೆ ಬಿಟ್ಟರೂ ಫಲಕಾರಿಯಾಗಿಯೇ ಆಗುತ್ತೆ ಕಾಮವಶರಾಗ್ತಾರೆ ಅಂತ ತಿಳ್ಕೊಂಡು ಸ ದೇವ ಅಸುರ ನರೇ ಜಯಿನಃ ಅಸಿದ್ಧಾರ್ಥಾ ನ ನಿವರ್ತಂತೆ ಪ್ರಯೋಜನವನ್ನು ಪಡೆದುಕೊಳ್ಳದೆ ದೇವಲೋಕದಲ್ಲಿ ಅಸುರ ಲೋಕದಲ್ಲಿ ಮನುಷ್ಯ ಲೋಕದಲ್ಲಿ ಯಾರು ಯಾರ ಮೇಲೆ ಪ್ರಯೋಗ ಮಾಡಿದ್ರೂ ಕೂಡ ಖಂಡಿತವಾಗಿ ಸಫಲವಾಗಿ ಸಫಲವಾಗಿಯೇ ಹಿಂದಿರುಗ್ತಾ ಇದ್ದವು ಬಾಣಗಳು ಅಸಫಲವಾಗಿ ಹಿಂದಿರುಗ್ತಾ ಇರಲಿಲ್ಲ ಇಂತಹ ಸ್ಮರ ಕಾಮದೇವ ತ್ವಾಂ ಈಶ ಇತರ ಸುರ ಸಾಧಾರಣಂ ಪಶ್ಯನ್ ನಿನ್ನನ್ನು ಏನಂತ ತಿಳ್ಕೊಂಬಿಟ್ಟ ಶಿವನನ್ನ ಏನಂತ ತಿಳ್ಕೊಂಬಿಟ್ಟ ಇತರ ಸುರ ಸಾಧಾರಣಂ ಪಶ್ಯನ್ ಹೇಗೆ ಇಂದ್ರಾದಿ ದೇವತೆಗಳಿದ್ದಾರೋ ಅದೇ ತರಹವೇ ಈ ಶಿವನು ಕೂಡ ಅಂತ ತಿಳ್ಕೊಂಡ್ಬಿಟ್ಟ ಕಾಮದೇವ ಇದರಿಂದ ಆದದ್ದೇನು ಸ್ಮರಹ ಸ್ಮರ್ತವ್ಯಾತ್ಮ ಅಭೂತ್ ಸ್ಮರನು ಸ್ಮರ ಅಂತ ಅವನಿಗೆ ಹೆಸರು ಸ್ಮರಣೆಯಲ್ಲಿಯೇ ಬರುವಂಥವನು ಎಷ್ಟೆಷ್ಟೋ ಜನ್ಮಗಳಲ್ಲಿ ತುಂಬಿಕೊಂಡು ಬಂದಂತಹ ಕಾಮವಾಸನೆಗಳು ನಮ್ಮದು ಆ ಕಾಮವಾಸನೆಗಳ ಸ್ಮರಣೆ ಇದೆ ಸಂಸ್ಕಾರ ಇದೆ ಆ ಕಾರಣದಿಂದ ಕಾಮವಾಸನೆ ಸ್ಮರಣೆಯಿಂದ ಬರುವಂತಹ ಕಾರಣದಿಂದ ಇವನಿಗೆ ಹೆಸರು ಸ್ಮರ ಈ ಸ್ಮರ ಏನಾದ ಅಂತಂದರೆ ಸ್ಮರ್ತವ್ಯಾತ್ಮನಾದ ನೆನಪು ಮಾತ್ರವೇ ಶೇಷವಾಗಿ ಉಳಿದ ನಾಶವಾಗಿ ಹೋದ ಯಾಕೆ ಶಿವನನ್ನ ಸಾಧಾರಣ ಅಂತ ತಿಳ್ಕೊಂಡಿದ್ದಕ್ಕೆ ಅದಕ್ಕೆ ನಹಿ ವಶ್ ವಶಿಷು ಪಥ್ಯ ನಹಿ ಪರಿಭವ ಆತ್ಮವಶಿಗಳಲ್ಲಿ ಪರಿಭವವು ತಿರಸ್ಕಾರವು ಒಳ್ಳೆಯದಲ್ಲ ಅಂತ ಈ ಶ್ಲೋಕದ ಉಪಸಂಹಾರ ಟೀಕೆಯಲ್ಲೇನಿದೆ ನೋಡೋಣ ಹೇ ಈಶ यस्य स्मरस्य विशिखाः बाणाः स देवासुरनरे जगति देव असुर आदि सहिते त्रैलोक्ये जहि जयिनः उत्सृष्टाः क्वचिदपि असिद्धार्थाः अकृतकार्याः न निवर्तन्ते ದೇವ ಅಸುರ ನರರು ಉಳ್ಳಂತಹ ಈ ತ್ರಿ ತ್ರಿಜಗತ್ತಿನಲ್ಲಿ ಎಲ್ಲಿಯೂ ಕೂಡ ಇವನ ಬಾಣಗಳು ಕಾಮನ ಬಾಣಗಳು ಅಸಿದ್ಧಾರ್ಥಗಳಾಗಿ ಪ್ರಯೋಜನವನ್ನು ಪಡೆದುಕೊಳ್ಳದೆ ಹಿಂದಿರುಗುತ್ತಿರಲಿಲ್ಲ ಅಕೃತ ಕಾರ್ಯ ನ ನಿವರ್ತಂತೆ ಯಾವ ಕೆಲಸಕ್ಕೆ ಕಳುಹಿಸಲ್ಪಟ್ಟಿದೆಯೋ ಆ ಕೆಲಸವನ್ನು ಸಾಧಿಸದೆ ಬರುತ್ತಿರಲಿಲ್ಲ ಅಪಿತು ಸಿದ್ಧಾರ್ಥ ಇವ ನಿತ್ಯಂ ಜಯಿನ ಏವ ಭವಂತಿ ಯಾವಾಗಲೂ ಕೂಡ ಫಲಕಾರಿಯಾಗಿಯೇ ಆಗುತ್ತಿದ್ದವು ಜೈನ ಇತಿ ಸ್ಮರಸ್ಯ ವಿಶೇಷಣ ಅಥವಾ ಅಥವಾ ಜಯಿನಹ ಜಯಿ ಅಂತನೋ ಪದ ಅದು ಜಯವು ಯಾರಲ್ಲಿ ಇದೆಯೋ ಅವನು ಜಯಿ ಜಯಿನಃ ಅಂತನ್ನೋದು ಪ್ರಥಮ ವಿಭಕ್ತಿ ಬಹುವಚನ ಜಯಶಾಲಿಗಳು ಅಂತನೋ ಒಂದರ್ಥ ಇನ್ನೊಂದು ಅರ್ಥ ಇರುವಂಥದ್ದು ಷಷ್ಠಿ ತತ್ ಷಷ್ ಷಷ್ಠಿ ವಿಭಕ್ತಿ ಏಕವಚನ ಜಯಿನಃ ಜಯಶಾಲಿಯ ಅನ್ನೋ ಅರ್ಥ ಇರೋದು ಜಯಶಾಲಿಯಾದಂತಹ ಸ್ಮರಣ ಬಾಣಗಳು ಅಂತಾದರೂ ಮಾಡಿ ಅಥವಾ ಸ್ಮರಣ ಜಯಶಾಲಿ ಬಾಣಗಳು ಅಂತಾದರೂ ಮಾಡಬಹುದು ಅಯಂ ಅಪಿ ಇತಿ ಇತರ ದೇವತುಲ್ಯಂ ತ್ವಾಂ ಪಶ್ಯನ್ ಇಂತಹ ಪರಾಕ್ರಮವುಳ್ಳಂತಹ ಕಾಮದೇವ ಹೇಗೆ ಬೇರೆ ದೇವತೆಗಳು ನನ್ನಿಂದ ಜಯಿಸಲ್ಪಟ್ಟಿದ್ದಾರೋ ಆ ತರಹ ಶಿವನನ್ನು ಗೆಲ್ಲಬಹುದು ಇವನಿಗೂ ಬೇರೆ ದೇವರಿಗೂ ಯಾವ ವ್ಯತ್ಯಾಸವೂ ಇಲ್ಲ ಅಂತ ತಿಳಿದನು ಇತರ ಸುರ ಸಾಧಾರಣಂ ತುಲ್ಯಂ ಇತರ ದೇವತುಲ್ಯಂ ತ್ವಾಂ ಪಶ್ಯನ್ ಸ್ಮರ್ತವ್ಯಾತ್ಮ ಅಭೂತ್ ಸ್ಮರ್ತವ್ಯ ಸ್ಮರಣೀಯ ಆತ್ಮ ಶರೀರಂ ಯಸ್ಯ ಸ ತಥಾ ಸ್ಮರ್ತವ್ಯಾತ್ಮನಾದನು ಯಾರ ಆತ್ಮವು ಆತ್ಮ ಅಂದರೆ ಇಲ್ಲಿ ಅರ್ಥ ಶರೀರ ಅಂತ ಯಾರ ಶರೀರವು ಸ್ಮರಿಸಲ್ಪಡಬೇಕೋ ಅಂತಹ ಅಂತಹವನಾದನು ಅಂದರೆ ಅವನ ಶರೀರ ನಶಿಸಿ ಹೋಯಿತು ಅದಕ್ಕೆ ಅವನಿಗೆ ಇನ್ನೊಂದು ಹೆಸರು ಅನಂಗ ಅಂತ ಅಂಗಗಳು ಇಲ್ಲದೆ ಇರುವಂಥವನು ಯಾಕೆಂದರೆ ಸುಟ್ಟು ಹೋದಂತಹ ಕಾರಣದಿಂದ ಅಂಗಗಳು ಇಲ್ಲ ಸ್ಮರ್ತವ್ಯಾತ್ಮನಾದನು ನಷ್ಟ ಇತ್ಯರ್ಥ ಪಶ್ಯನ್ನಿತಿ ಹೇತೌ ಶತ್ರು ಪ್ರತ್ಯಯ ಪಶ್ಯನ್ ಈಶ ಅಂತಿದೆ ನೋಡಿದಂತಹ ಕಾರಣದಿಂದ ನಿನ್ನನ್ನು ಇತರ ದೇವತೆಗಳಿಗೆ ಸಮನಾಗಿ ನೋಡಿದಂತಹ ಕಾರಣದಿಂದ ನಷ್ಟನಾದನು ನಾಶ ಹೊಂದಿದನು ಲಕ್ಷಣಹಿತೌ ಚ ಶತು ಸ್ಮರಣಾತ್ ಶತ್ರು ಪ್ರತ್ಯಯ ಅಂತದೆ ಪಶ್ಯನ್ ಅಂತ ಆ ಪಶ್ಯನ್ ಲಕ್ಷಣವನ್ನು ಹೇಳ್ತಾ ಉಪಯೋಗಿಸ್ತಾರೆ ಎಂದರೆ ಹೇತುವನ್ನು ಹೇಳ್ತಾ ಕಾರಣವನ್ನು ಹೇಳ್ತಾ ಉಪಯೋಗಿಸ್ತಾರೆ ಅದನ್ನು ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ ಪೌರಾಣಿಕ ಉದಾಹರಣೆ ಹೇಗೆ ಶತ್ರು ಪ್ರತ್ಯಯ ಹೇತುವಾಗುತ್ತೆ ಅಂತ ಹೇಳ್ಕೊಂಡು ಅದನ್ನು ಬಿಟ್ಟು ಮುಂದೆ ಹೋಗೋಣ ತೇನ ದೇವ ಸಾಧಾರಣತ್ವೇನ ತ್ವದರ್ಶನಂ ಏವ ಅವ್ಯವಧಾನೇನ ವಿನಾಶಹೇತು ಅವನು ನಿಜವಾಗ್ಲೂ ನೋಡ್ಲಿಕ್ಕೆ ಹೋದ್ರೆ ಅವಮಾನವನ್ನು ಮಾಡಲಿಲ್ಲ ಅವನು ಮಾಡಿದ್ದೇನು ನೀನು ಇತರ ದೇವರಿಗೆ ಸ ಸಮಾನ ಅಂತ ಮಾತ್ರ ತಿಳ್ಕೊಂಡಿದ್ದು ನಿಜವಾಗಲೂ ನಿನ್ನ ಅವಮಾನವನ್ನು ಮಾಡಲಿಲ್ಲ ಆದರೆ ಅದೇ ಒಂದು ಅಪರಾಧ ಇತರ ಸಾಧಾರಣತ್ವೇನ ಅಥವಾ ದರ್ಶನ ಏವ ಅವ್ಯವಧಾನೇನ ವಿನಾಶ ಹೇತು ಆ ತರಹ ಬೇರೆಯವರ ಬೇರೆ ದೇವರುಗಳ ಸಮನಾದಂಥವನು ನೀನು ಅಂತ ತಿಳ್ಕೊಂಡಾಗ ಯಾವುದು ತುಂಬ ಹೊತ್ತಾದ ಮೇಲೆ ಅವನ ನಾಶ ಆಗಲಿಲ್ಲ ಆ ಕ್ಷಣವೇ ಅವನ ನಾಶವಾಯಿತು ಕಾವಾರ್ತಾ ಪರಿಭವಾದೇ ರೀತಿ ಭಾವ ಇದು ಬರೀ ಬೇರೆ ದೇವರಿಗೆ ನೀನು ಸಮಾನ ಅಂತ ತಿಳಿದದ್ದು ಮಾತ್ರ ಇದಕ್ಕೆ ನಾಶವಾಯಿತೆಂದರೆ ಅವನ ದೇಹ ನಾಶ ಆಯಿತು ಎಂದರೆ ಮತ್ತೆ ಅವಮಾನ ಮಾಡಿದ್ರೆ ಮತ್ತೆ ಹೇಳೋದೇನಿದೆ ಇದಕ್ಕಿಂತ ಜಾಸ್ತಿ ಅಪರಾಧ ಅದು ಕಾವಾರ್ಥ ಪರಿಭವಾದಿ ಪರಿಭವ ಅಂದ್ರೆ ಅವಮಾನ ಅವನು ಏನು ಮಾಡ್ತಾನೆ ಅನ್ನಬಹುದು ತತ್ರ ಕೈಮೃತಕ ನ್ಯಾಯ ಎಂಬುದು नाही इत्यादि ಕೈಮೃತಕ ನ್ಯಾಯ ಅಂತ ಉಪಯೋಗ سره ಕಿಮೂತ ಅಂತ ಇಲ್ಲಿ ಇಲ್ಲಿ ಉಪಯೋಗಿಸಿದ್ದಿದ್ದು ಕೈಮೃತಕ ನ್ಯಾಯ ಕೈಮೃತಕ ನ್ಯಾಯ ಅಂದ್ರೆ ಆ ಇಷ್ಟನ್ನೇ ಮಾಡಿರುವಂತವನು ಇದಕ್ಕಿಂತ ಕಡಿಮೆಯದು ಮಾಡುವುದಿಲ್ವಾ ಅಂತ ಹೇಳೋ ಹೇಳೋ ಭಾವದಲ್ಲಿ ಕೈಮುತಿಕ ನ್ಯಾಯವನ್ನು ಉಪಯೋಗಿಸ್ತೀವಿ ದೊಡ್ಡದನ್ನೇ ಮಾಡುವಂಥವನು ಚಿಕ್ಕದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ವಾ ಆ ತರಹ ಇಲ್ಲೇನು ಹೇಳ್ತಾ ಇರೋದು ಇತರ ಸುಧರ್ ಇತರ ಸುರ ಸಾಧಾರಣವಾಗಿ ನೋಡುವಂಥದ್ದು ಅದು ನಿಜವಾಗಲೂ ಅವಮಾನ ಅಲ್ಲ ಮತ್ತೆ ಅವಮಾನ ಮಾಡಿದ್ರೆ ಇನ್ನೆಷ್ಟು ದೊಡ್ಡ ಅಪರಾಧ ಆಗಬಹುದು ಅಂತನ್ನೋದು ಇದೇ ಅಪರಾಧ ಇದಕ್ಕಿಂತ ದೊಡ್ಡ ಅಪರಾಧ ಅಂತ ಹೇಳಲಿಕ್ಕೆ ಕೈಮಿತುಕ ನ್ಯಾಯವನ್ನು ಇಲ್ಲಿ ಉಪಯೋಗಿಸುತ್ತಾರೆ ನಹಿ ಇತ್ಯಾದಿ ಹಿ ಯಸ್ಮಾತ್ ವಶಿಷು ಜಿತೇಂದ್ರಿಯೇಷ್ವಪಿ ಪರಿಭವ ತಿರಸ್ಕಾರ ಪಥ್ಯ ಹಿತ ನ ಭವತಿ ಆತ್ಮವಶಿಗಳಲ್ಲಿ ಪರಿಭವವು ತಿರಸ್ಕಾರವು ಅವಮಾನವು ಒಳ್ಳೆಯದಾಗಿರುವುದಿಲ್ಲ ಮಾಡಿದಂತಹ ಅವಮಾನ ಮಾಡಿದಂತಹ ಅವನ ಮೇಲೆ ತಿರುಗಿ ಬೀಳುತ್ತೆ ಆ ಅಪರಾಧ ಸ್ವನಾಶಾಯೈವ ಸಂಪದ್ಯತೆ इति ಯಾವತ್ತು ಇದರಿಂದ ಅವನ ನಾಶವೇ ಆಗುವಂಥದ್ದು ಯಾರು ಈ ತರಹ ಅವಮಾನವನ್ನು ಮಾಡ್ತಾನೋ ಆತ್ಮವಶಿಗಳ ಅವಮಾನವನ್ನು ಮಾಡ್ತಾನೋ ಅವನಿಗೆ ಅದರಿಂದ ನಾಶವೇ ಆಗುವಂಥದ್ದು किं पुनः परमवशिनां वरे ಪರಮೇಶ್ವರೇ ತ್ವಯಿ ಇತ್ಯರ್ಥ ಸಾಮಾನ್ಯ ವಶಿಗಳು ಅವರನ್ನು ಅವಮಾನ ಮಾಡಿದ್ರೇ ದೊಡ್ಡ ಅಪರಾಧ ಮತ್ತೆ ವಶಿಗಳಲ್ಲಿ ವಶಿ ಪರಮವಶಿ ಶಿವ ಅವನನ್ನು ಅವಮಾನ ಮಾಡಿದರೆ ಇನ್ನೇನಾಗುತ್ತೆ ಇಲ್ಲಿ ಗಮನಾರ್ಹ ಇನ್ನೊಂದಿದೆ ವಿಷಯ ಛಾಂದೋಗ್ಯ ಉಪನಿಷತ್ತಿನ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಒಂದು ಜಾಗದಲ್ಲಿ ಬರುತ್ತೆ ಸತ್ಪುರುಷ ಇದ್ದಾನಲ್ಲ ಆತನಿಗೆ ಜ್ಞಾನ ಆದ ಮೇಲೆ ಅವನು ಒಳ್ಳೆಯದನ್ನು ಮಾಡಬಹುದು ಕೆಟ್ಟದನ್ನು ಮಾಡಬಹುದು ಆ ಒಳ್ಳೆಯ ಫಲ ಯಾರಿಗೆ ಹೋಗುತ್ತೆ ಆ ಕೆಟ್ಟದರ ಫಲ ಯಾರಿಗೆ ಹೋಗುತ್ತೆ ಅಂತ ಕೇಳಿಕೊಂಡು ಅಲ್ಲಿ ಹೇಳ್ತಾರೆ ಯಾರು ಈ ಜ್ಞಾನಿ ಸತ್ಪುರುಷನ ಮೈತ್ರಿಯನ್ನು ಮಾಡ್ತಾನೋ ಸ್ನೇಹಭಾವವನ್ನು ಹೊಂದುತ್ತಾನೋ ಅವನಿಗೆ ಈ ಸತ್ಪುರುಷನ ಪುಣ್ಯಗಳೆಲ್ಲ ಒಳ್ಳೆಯ ಕೆಲಸದ ಫಲಗಳೆಲ್ಲ ಹೋಗುತ್ತೆ ಮತ್ತೆ ಯಾರು ಈತನ ವಿರೋಧವನ್ನು ಮಾಡ್ತಾರೋ ಈ ಜ್ಞಾನಿಯ ಪಾಪ ಪಾಪದ ಫಲಗಳೆಲ್ಲವೂ ಹೋಗುತ್ತೆ ಅಂತ ಹೇಳಿ ಅಲ್ಲಿ ಹೇಳ್ತಾರೆ ಅದಕ್ಕೋಸ್ಕರ ಯತಿ ನಿಂದೆ ಜ್ಞಾನಿಗಳ ನಿಂದೆ ಇತ್ಯಾದಿ ಮಹಾ ಅಪರಾಧಗಳು ಮಾಡಬಾರದು ವಿಷ್ಣು ಪರವಾದಂತಹ ಟೀಕೆ ಹರಿಪಕ್ಷೇತು ಇಲ್ಲಿ ಕಾಮದೇವನ ಸೃಷ್ಟಿ ಹೇಗಾಯಿತು ಅಂತ ಹೇ ಇತರ ಸುರ ಸರ್ವವಿಲಕ್ಷಣ ದೇವ ಇತರ ಸುರ ಸಂಹಾರಣಂ ಅಂತ ಇರುವುದನ್ನ ಇತರ ಸುರ ಅಂತ ಪದಚ್ಛೇದವನ್ನು ಮಾಡಿಕೊಂಡಿದ್ದಾರೆ ಮಾಡಲಿಕ್ಕೆ ಬರುತ್ತೆ ಆ ಇತರ ಸುರ ಸರ್ವವಿಲಕ್ಷಣದೇವ ಎಲ್ಲರಿಗಿಂತಲೂ ವಿಲಕ್ಷಣನಾದಂಥವನು ವಿಶೇಷನಾದಂಥವನು ನೀನು ಅಂತಹ ದೇವನೇ ಪೂರ್ವಂ ಸ್ಮರ್ತವ್ಯಾತ್ಮ ಸ್ಮೃತೋಪಿ ಸ್ಮರಃ काम त्वाम पश्यन अभूत जात ಹಿಂದೆ ಕಾಮದೇವನು ಸ್ಮರ್ತವ್ಯಾತ್ಮನಾಗಿ ಮಾತ್ರವೇ ಆಗಿದ್ದ ಸ್ಮರಣೆಯಲ್ಲಿಯೇ ಇದ್ದಿದ್ದು ಮುಂಚೆ ಅವನು ನಿನ್ನನ್ನು ನೋಡುತ್ತಾ ಹುಟ್ಟಿದನು ನಿನ್ನ ಮಾನಸ ಪುತ್ರನಾಗಿ ತ್ವತ್ಸಕಾಶ ಜಾತ ಇತ್ಯರ್ಥ ನಿನ್ನಿಂದ ಹುಟ್ಟಿದಂಥವನು ಪಿತಾ ಏವ ಖಲು ಪುತ್ರಂ जातमात्र अवलोकयति अतः पुत्रोऽपि तमेव अवलोकयति इति पश्यन् अभूत् इत्यनेन जन्यजनकभावो लभ्यते नोडुत्ता ನೋಡುತ್ತಾ पश्यन् जातः ಜಾತಃ ಅಂತ ಮಾಡಬೇಕು ಪಶ್ಯನ್ ಹೇಗೆ ಸಮರ್ಥಿಸ್ತೀರಿ ಅಂತಂದರೆ ಹುಟ್ಟಿದ ಮೇಲೆ ಮೊದಲು ತಂದೆಯು ಪುತ್ರನನ್ನು ನೋಡಬೇಕು ಅಂತ ಶಾಸ್ತ್ರ ತಂದೆಯು ಮಗನನ್ನು ನೋಡ್ತಾನೆ ಮಗನು ತಂದೆಯನ್ನು ನೋಡ್ತಾನೆ ಆ ಕಾರಣದಿಂದ ನಿನ್ನನ್ನು ನೋಡಿಕೊಂಡು ಹುಟ್ಟಿದಂಥವನು ಸ್ಮರನು ಕಾಮದೇವನು ಕಥಂ ಜಾತಃ ಸಾಧಾರಣಂ ತವತುಲ್ಯ ರೂಪಂ यथा ಸ್ಯಾತ್ ತಥಾ ಇತರ ಸುರ ಸಾಧಾರಣಂ ಅಂತ ಮಾಡಿರೋದು ಸಾಧಾರಣಂ ಅಂದ್ರೇನು ಏನು ನಿನಗೆ ಸಮನಾದಂತಹ ದೇಹಕಾಂತಿ ಇತ್ಯಾದಿಯನ್ನು ಹೊಂದಿಕೊಂಡು ಹುಟ್ಟಿದ ಕಾಮ ಆತ್ಮಾವೈ ಪುತ್ರನಾಮಾಸಿ इति श्रुतेः ಆತ್ಮನೇ ಪುತ್ರನಾಗಿ ಹುಟ್ಟುವಂಥದ್ದು ಅಂತ ಶ್ರುತಿಯ ವಾಕ್ಯ ಆತ್ಮ ವೈ ಪುತ್ರನಾಮಾಸಿ ತತ್ ಕಿಂ ಸರ್ವಾಂಶೇನ ಭಗವತ್ತುಲ್ಯ ತಥಾ ಚ ನ ತಸ್ಯ ಪ್ರತಿಮಾಸ್ತಿ ಯಸ್ಯ ನಾಮ ಮಹದ್ಯಶಃ ನ ತತ್ ಸಮಶ್ಚ ಅಭ್ಯಧಿಕಶ್ಚ ವಿದ್ಯತೆ ಇವನಿಗೆ ಸಮನಾದಂಥವರು ಲೋಕದಲ್ಲಿ ಯಾರೂ ಇಲ್ಲ ಅಂತ ಶ್ರುತಿ ಹೇಳುತ್ತಲ್ಲ ಅದಕ್ಕೆ ವಿರೋಧ ಬರುತ್ತಲ್ಲ ಇವನಿಗೆ ಇನ್ನೊಂದು ಶ್ರುತಿ ಹೇಳುತ್ತೆ ಇವನಿಗೆ ಸಮನಾದಂಥವರು ಮತ್ತು ಇವನಿಗೆ ಅಧಿಕವಾದಂಥವರು ಯಾರೂ ಇಲ್ಲ ಅಂತ ಹೇಳುತ್ತಲ್ಲ ಶ್ವೇತಾಶ್ವತರ ಉಪನಿಷತ್ತು ಶ್ರುತಿ ಮತ್ತು ಅದಕ್ಕೆ ವಿರೋಧ ಬರುತ್ತಲ್ಲ ಇತ್ಯಾದಿ ಶ್ರುತಿ ವಿರೋಧ ಇತ್ಯಾಶಂಕ್ಯ ವೈಲಕ್ಷಣ್ಯಂ ಆಹ ಇಲ್ಲೆಲ್ಲ ಆ ಶ್ರುತಿಗಳಿಗೆ ವಿರೋಧ ಬರುವುದಿಲ್ಲ ಬರೀ ದೇಹದಿಂದ ಸಮನಾದ ತನ್ನ ತಂದೆಯ ದೇಹದ ಕಾಂತಿಯನ್ನು ಪಡೆದುಕೊಂಡ ಕಾಮದೇವ ಆದರೆ ಒಂದು ವಿಲಕ್ಷಣತೆ ಇದೆ ಎಂದು ವಶಿಷು ಜಿತೇಂದ್ರಿಯೇಶು ಹಿ ಯಸ್ಮಾತ್ ಸ್ಮರೋ ನ ಬಥ್ಯೋ ನ ಹಿತ ವಶಿಗಳಲ್ಲಿ ಆತ್ಮವಶಿಗಳಲ್ಲಿ ಹಿತನು ಅಲ್ಲ आत्मवशीಗಳಿಗೆ કામವಂದು ಬಿಟ್ಟರೆ અનರ್ಥ ಆಗುತ್ತೆ ಆತ್ಮવશીಗಳಿಗೆ భగવದರ್ಶನವಾದರೆ કૃતાર્થರಾಗ್ತಾರೆ ಅದು ಇವರಲ್ಲಿರುವಂತಹ ವೈಲಕ್ಷಣ್ಯ ದೇಹದ ಕಾಂತಿ ಉnderಬಹುದು ತત્ર હેતુಹು ಪರಿಭವಃ ಪರಿಭವತಿ અનರ್ಥೇ ಯೋಜಯತಿ ತೀ ಪರಿಭವ ಕಾಮ ಅನರ್ಥದಲ್ಲಿ ಯೋಜಿಸುತ್ತಾನೆ ಅನರ್ಥದಲ್ಲಿ ಸೇರಿಸುತ್ತಾನೆ ನಮ್ಮನ್ನ ಎಂದು ಪರಿಭವ ಅವನ ಹೆಸರು ಕಾಮನ ಹೆಸರು ಸ ಖಲು ಸಂಸಾರ ಬಂಧ ಹೇತು ಪರಮೇಶ್ವರಸ್ತು ಸರ್ವೇಷಾಂ ಬಂಧಸ್ಯ ಹೇತು ಇತಿ ಕಾಮನಾದರೂ ಸಂಸಾರಕ್ಕೆ ಬಂಧನವನ್ನು ತಂದಿಡುವಂಥವನು ಸಂಸಾರದಲ್ಲಿ ನಮ್ಮನ್ನು ತೊಡಗಿಸುವಂಥವನು ಸಂಸಾರದಲ್ಲಿ ನಮ್ಮನ್ನು ಕಟ್ಟಿಹಾಕುವಂಥವನು ಆದರೆ ಪರಮೇಶ್ವರನು ಅದಕ್ಕೆ ವ್ಯತ್ಯಸ್ತವಾಗಿ ಸಂಸಾರ ಬಂಧವನ್ನು ಉಚ್ಛೇದ ಮಾಡುವಂಥವನು ಸಂಸಾರದ ಬಂಧನೆಗಳನ್ನು ತುಂಡರಿಸಿ ಹಾಕುವಂಥವನು ಆ ಕಾರಣದಿಂದ ದೇಹ ದೇಹಕಾಂತಿಯಿಂದ ಒಂದೇ ಆದರೂ ಅಂತ ಇಬ್ಬರು ಸಮನಾದರು ಅಂತ ಭ್ರಮಿಸಬೇಡಿ ಕಾಮನು ಪರಮೇಶ್ವರನು ವಿಲಕ್ಷಣರಾಗಿದ್ದಾರೆ ಮಹತ್ ವೈಲಕ್ಷಣ್ಯಂ ಇತ್ಯರ್ಥ ಇದು ಇವರಲ್ಲಿರುವಂತಹ ವಿಶೇಷವಾದಂತಹ ವೈಲಕ್ಷಣ್ಯ ಅಸಿದ್ಧಾರ್ಥ ಇತಿ ಪೂರ್ವವತ್ ಇತ್ಯಾದಿ ಪೂರ್ವವತ್ ಅಸಿದ್ಧಾರ್ಥ ನೈವ ಕ್ವಚಿದಪಿ ದೇವಾಸುರ ನರಿ ಇತ್ಯಾದಿ ಏನೇನಿತ್ತೋ ಅದೆಲ್ಲವೂ ಕೂಡ ಶಿವಪರವಾಗಿ ಏನು ವ್ಯಾಖ್ಯಾನ ಮಾಡಿದ್ದರೋ ಅದು ಇದು ಎಲ್ಲವೂ ಸಮಾನ ಅದಕ್ಕೊಂದು ಸಣ್ಣ ಅವತರಣಿಕೆ ಅಥ ಜಗದ್ರಕ್ಷಣಾರ್ಥಿ ನರ್ತನಾವತರಣೆ ದರ್ಶಯನ್ ಹರಿಹರೌ ಸ್ತೌತಿ ಜಗತ್ತನ್ನು ರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ ಶಿವಪರವಾಗಿ ನರ್ತನ ವಿಷ್ಣು ಪರವಾಗಿ ಅವತರಣ ಅವತಾರ ಇದನ್ನ ಸ್ತುತಿ ಮಾಡ್ತಾ ಇದ್ದಾರೆ ಮುಂದಿನ ಹದಿನಾರನೇ ಶ್ಲೋಕದಲ್ಲಿ ಮಹೀಪಾದಾಘಾತಾತ್ ವ್ರಜತಿ ಸಹಸಾ ಸಂಶಯ ಪದಂ ವಿಷ್ಣೋರ್ಭ್ರಾಮ್ಯದ್ಭುಜ ಪರಿಖರುಗ್ನಗ್ರಹಗಣಂ मुहुर्द्यौर्द्यौ स्थञ्यात्यनिभृतजटाताडिततटां जगद्रक्षायै त्वं नटसि ननु वामैव विभुता संक्षेपार्थ मही पादाघातात् ಸಂಶಯಪದಂ व्रजति ಭೂಮಿ ನಿನ್ನ ಕಾಲ್ತುಳಿತದಿಂದ ಹೆದರಿ ಹೋಗಿದ್ದಾಳೆ ಓ ನನ್ನ ಕೆಲಸ ಮುಗೀತು ಶಿವ ನನ್ನ ಮೇಲೆ ನರ್ತನೆ ಮಾಡಲಿಕ್ಕೆ ಆರಂಭ ಮಾಡಿದ್ದಾನೆ ಇವನ ಕಾಲು ತುಳಿತದಿಂದ ನನ್ನ ಕೆಲಸ ಇವತ್ತು ಮುಗಿಯುತ್ತೆ ಪದಂ ವಿಷ್ಣೋ ಭ್ರಾಮ್ಯತ್ ವಿಷ್ಣುವಿನ ಪದ ಏನಿದೆಯೋ ವಿಷ್ಣು ಲೋಕ ಅದು ಶಿವನ ಕೈಗಳಿಂದ ಎಂತಹ ಕೈಗಳು ಪರಿಖ ಪರಿಖದ ತರಹ ಅತ್ಯಂತ ದೃಢವಾದಂತಹ ಉನ್ನತವಾದಂತಹ ಕೈಗಳು ಆ ಕೈಗಳಿಂದ ವಿಷ್ಣುವಿನ ಲೋಕವೂ ಕೂಡ ನಡುಗಿ ಹೋಗಿದೆ ಮುಹುಹು ದ್ಯೌಹು ದೌಸ್ಥ್ಯಂ ಯಾತಿ ದ್ಯುಲೋಕ ಏನಿದೆಯೋ ಸ್ವರ್ಗ ಏನಿದೆಯೋ ಅದು ದುಸ್ಥಿತಿಯನ್ನು ಹೊಂದುತ್ತಾ ಇದೆ ಯಾಕೆ ಅನಿಭೃತ ಜಟಾ ತಾಡಿತ ತಟ ಶಿವನ ಜಟೆಗಳು ಬಿಚ್ಚಿ ಬಂದಿವೆ ನರ್ತನೆ ಮಾಡುವಾಗ ಆ ಜಟೆಗಳು ಸ್ವರ್ಗದ ತಟಗಳನ್ನು ಹೊಡಿತಾ ಇದೆ ಸ್ವರ್ಗದ ಅಂಚುಗಳನ್ನು ಹೊಡೆದು ತುಂಡು ತುಂಡು ಮಾಡ್ತಾ ಇದೆ ಇದೆಲ್ಲ ಮಾಡ್ತಾ ಇರೋದು ನೀನು ಯಾಕೆ ಜಗದ್ರಕ್ಷಾಯೈ ತ್ವಂ ನಟಸಿ ಜಗತ್ತಿನ ರಕ್ಷಣೆಗೋಸ್ಕರ ನೀನು ನೃತ್ಯವನ್ನು ಮಾಡ್ತಾ ಇರೋದು ಆದರೆ ಏನಾಯಿತು ನಾನು ವಾಮೈವ ವಿಭುತ ನಿನ್ನ ಈ ದೊಡ್ಡತನ ಏನಿದೆಯೋ ಅದು ಒಳ್ಳೆಯದನ್ನು ಮಾಡಲಿಕ್ಕೆ ಹೋಗಿ ಕೆಟ್ಟದ್ದನ್ನು ಮಾಡಿದಂತೆ ಕಾಣಿಸಿತು ನಿನ್ನ ಈ ತಾಂಡವ వస్తారతే హి ఈశం జగత్రక్షాయై త్వం నటసి మృత్యసి జగతిన రక్షణై గోస్త్రవగి నీను తాండవ నర్తనవన మాడుత్తితి సంధయాం జగంతి జిఘాం సంతం వరలబ్ధ తత్కాలవలం ಮಹಾರಾಕ್ಷಸಂ ನಿಜ ತಾಂಡವೇನ ಮೋಹಯಸಿ ಇತ್ಯರ್ಥ ಸಂಧ್ಯಾಕಾಲದಲ್ಲಿ ಒಬ್ಬ ಅಸುರ ವರವನ್ನು ಪಡೆದಂತಹ ಅಸುರ ಜಗತ್ತನ್ನ ತೊಂದರೆಗೆ ಒಳಪಡಿಸ್ತಾ ಇದ್ದಾನೆ ಅವನಿಗೆ ಮೋಹವನ್ನು ತರಲಿಕ್ಕೆ ನೀನು ತಾಂಡವವನ್ನು ಮಾಡುತ್ತಿದ್ದೀಯೇ ತ್ವಂತು ಜಗತಾಂ ರಕ್ಷಾಯೈ ನೃತ್ಯಸಿ ಜಗಂತಿತು ತ್ವತ್ತಾಂಡವೇನ ಸಂಶಯಿತಾನಿ ಭವಂತಿ ನಿತ್ಯ ನೀನು ಮಾಡ್ತಾ ಇರೋದೇನೋ ಜಗತ್ತಿನ ರಕ್ಷಣೆಗೋಸ್ಕರವಾಗಿ ತಾಂಡವವನ್ನು ಆದರೆ ಜಗತ್ತುಗಳಿಗೆ ನಿನ್ನ ತಾಂಡವದಿಂದ ಅತ್ಯಂತ ಭಯ ಹುಟ್ಟಿತು ಹೇಗೆ ಮುಂದೆ मही इत्यादि तब चरणाघातेन सहसा संशयपदम संकटम मही व्रजति निन्न पादद आघात कालिन तुित कालिन वधित इदरिंद मही भूमियु संशयपदम संकटम व्रजति ಸಂಕಟವಾಗ್ತಾ ಇದೆ ಭೂಮಿಗೆ ತಥಾ ವಿಷ್ಣೋ ಪದಂ ಅಂತರಿಕ್ಷಂ ಭ್ರಾಮ್ಯತ್ ಭುಜಪರಿಖ ರುಗ್ಣ ಗ್ರಹಗಣಂ ಭುಜಾ ಇವ ಪರಿಘಾ ಅತಿ ಸುವೃತ್ತ ಪರಿಘೈ ಗುರುಗುಣ ವಿಷ್ಣುವಿನ ಪದ ಅಂತಂದ್ರೆ ಅಂತರಿಕ್ಷ ಅಂತರಿಕ್ಷದಲ್ಲಿ ಏನೇನಾಗ್ತಾ ಇದೆ ಅಂತನ್ನೋದು ಅಂತರಿಕ್ಷ ಏನಾಯಿತು ಭ್ರಮಣೆ ಆಗಲಿಕ್ಕೆ ಸುತ್ತಲಿಕ್ಕೆ ಆರಂಭ ಆಯಿತು ಮತ್ತು ಭುಜ ಪರಿಘರ್ ರುಗ್ಣ ಗಹ ಗ್ರಹಗಣ ಅಂತರಿಕ್ಷದಲ್ಲಿ ಯಾವ ಯಾವ ಗ್ರಹಗಳಿವೆಯೋ ಅವುಗಳು ಕೂಡ ಅತ್ಯಂತ ಕಷ್ಟದ ಸ್ಥಿತಿಗೆ ಬಂದು ನಿಂತಿತು ಯಾಕೆ ಅತ್ಯಂತ ದೊಡ್ಡ ಸುವೃತ್ತ ದುಂಡಾದಂತಹ ಪೀವರ ದಪ್ಪವಾದಂತಹ ದೃಢ ಗಟ್ಟಿಯಾದಂತಹ ದೀರ್ಘ ಉದ್ದವಾದಂತಹ ನಿನ್ನ ಕೈಗಳು ನಿನ್ನ ಭುಜಗಳು ತೈಹಿ ಭ್ರಾಮ್ಯದ್ಭಿ ಭುಜರೂಪ ಪರಿಹೈ ರುಗ್ಣಾಹ ಅಂತಹ ಕೈಗಳಿಂದ ಸುತ್ತಲ್ಪಟ್ಟವು ಗ್ರಹಗಳು ಸುತ್ತಿಸಲ್ಪಟ್ಟವು ಗ್ರಹಗಳು ಆ ಕಾರಣದಿಂದ ಗ್ರಹಗಳಿಗೆ ಅತ್ಯಂತ ಕಷ್ಟವಾಯಿತು पीडिताः ग्रहगणाः नक्षत्रसमूहाः यत्र तत्तथा संशयपदं व्रजति ಇತ್ಯರ್ಥ ಗ್ರಹ ನಕ್ಷತ್ರ ಇತ್ಯಾದಿ ಕೂಡ ಇಷ್ಟೆಲ್ಲ ತಿರುಗಿದ್ರೆ ನಾವು ಉಳಿದೀವೋ ಇಲ್ಲವೋ ಎಂಬ ಭಯ ಉಂಟಾಯಿತು ತಥಾ ದ್ಯೌಃ ಸ್ವರ್ಲೋಕ ಅನಿಭೃತ ಅಸಂವೃತ್ತ या जटा ताड़ित तटम प्रातदेश तथा द्युलोमक स्वर्लोक द्युलोक अभृता असंवृत्ता या अभृता असंवृत्ता जटा बिच्चल पट्ट ಯಾವ ಜಟೆಗಳಿದ್ದವು ಆ ಜಟೆಗಳಿಂದ ತಾಡಿತಂ ಹೊಡೆಯಲ್ಪಟ್ಟು ಏನು ಹೊಡೆಯಲ್ಪಟ್ಟಿತು ತಟಂ ಪ್ರಾಂತ ದೇಶಂ ದ್ಯುಲೋಕದ ತಟವು ಪ್ರಾಂತ ದೇಶವು ಸೀಮೆ ದೇಶವು ಹೊಡೆಯಲ್ಪಟ್ಟಿತು ಮುಹುಹು ದೌಸ್ಥ್ಯಂ ದುಸ್ಥತ್ವಂ ಯಾತಿ ಇದರಿಂದ ದ್ಯುಲೋಕವೂ ಕೂಡ ದುಸ್ಥವಾಯಿತು ದುಸ್ಥಿತಿ ಬಂತು ದ್ಯುಲೋಕಕ್ಕೆ ಏವಂಚ ಕ್ರಮೇಣ ತ್ರಯಾಣ ಲೋಕಾನಾಂ ಅಪಿ ಸಂಶಯೋ ದರ್ಶಿತ ಹೀಗೆ ಭೂಲೋಕ ಅಂತರಿಕ್ಷ ದ್ಯುಲೋಕ ಮೂರು ಲೋಕಗಳಿಗೂ ಕೂಡ ದುಸ್ಥಿತಿ ಬಂತು ಅಂತನ್ನೋದನ್ನು ಕ್ರಮವಾಗಿ ಹೇಳಿದ್ದಾರೆ ನನು ಅಸೌ ಸರ್ವಜ್ಞೋಪಿ ಅಪಾಯಂ ಅಪರ್ಯಾಲೋಚಯನ್ ಏವ ಕಿಂ ಇತಿ ಏವಂ ವಿಧ ತಾಂಡವೇ ಪ್ರವೃತ್ತ ಇತ್ಯ ಇತ್ಯತ ಆಹ ಸರ್ವಜ್ಞನಲ್ವಾ ಈತ ತಾನು ಈ ತರಹ ಭಯಗೊಳಿಸುವಂತಹ ತಾಂಡವವನ್ನು ಆಡಿದರೆ ಲೋಕಗಳಿಗೆ ಭಯ ಆಗುತ್ತೆ ಅಂತ ಗೊತ್ತಿರಬೇಕಲ್ವಾ ಈತನಿಗೆ ಅಂತ ಯಾರಾದರೂ ಕೇಳಿದ್ರೆ ಅದಕ್ಕೆ ಉತ್ತರವನ್ನು ಹೇಳ್ತಾ ಇದ್ದಾರೆ ವಿತಿ ನನು ಅಹೋ ವಿಭುತ ಪರಮ ಮಹತ ಪ್ರಭುತೇತಿ ಯಾವತ್ತು ವಾಮೈವ ಪ್ರತಿಕೂಲ ಏವ ವಿಭೂತೆ ಏನಿದೆಯೋ ಅತ್ಯಂತ ಪ್ರಭಾವ ಏನಾದರೂ ಯಾರಲ್ಲಾದರೂ ಸೇರಿದ್ರೆ ಅದು ಒಂದೊಂದು ಸರ್ತಿ ಬೇರೆಯವರಿಗೆ ತೊಂದರೆಯನ್ನು ಮಾಡಿಯೇ ಮಾಡುತ್ತೆ ಅನುಕೂಲಂ ಆಚರತ್ಯಪಿ ಕಿಂಚಿತ್ ಪ್ರತಿಕೂಲಂ ಅವಶ್ಯಂ ಆಚರತಿ ಇತ್ಯೇವ ಶಬ್ದಾರ್ಥ ಇನ್ನೊಬ್ಬರಿಗೆ ಅನುಕೂಲವನ್ನು ಮಾಡಬೇಕಾದರೆ ಲೋಕ ಲೋಕದ ರಕ್ಷಣೆಯನ್ನು ಮಾಡಬೇಕಾದರೆ ಸ್ವಲ್ಪ ಭಯವನ್ನು ಹುಟ್ಟಿಸಿಯೇ ಹುಟ್ಟಿಸಬೇಕು ಬೇರೆ ದಾರಿಯೇ ಇಲ್ಲ ಅದು ಪ್ರಭುತ್ವದ ಲಕ್ಷಣ ಅದು ದೃಶ್ಯತೆ ಹಿ ಸ್ವಲ್ಪಕೇಪಿ ರಾಜನಿ ಸ್ವದೇಶರಕ್ಷಣಾಯ ಸೇನೆಯ ಸಹ ಸಂಚರತಿ ಸ್ವದೇಶೋಪದ್ರವ ತಾದೃಶೇ ತಾದೃಶೇ ಮಹೇಶ್ವರೇ ಇತ್ಯರ್ಥ ಸಣ್ಣ ಪುಟ್ಟ ರಾಜ ಅವನ ರಾಜ್ಯವನ್ನು ಕಾಯಬೇಕಾದರೆ ಇಲ್ಲಿ ಅಲ್ಲಿ ದಂಡಯಾತ್ರೆ ಹೊರಟ್ರೆ ಜನರಿಗೆ ತೊಂದರೆ ಆಗಿಯೇ ಆಗುತ್ತೆ ಇದು ಸಣ್ಣ ಪುಟ್ಟ ರಾಜರ ಕಥೆ ಮತ್ತು ಲೋಕಕ್ಕೆ ಒಡೆಯ ಇವನೇನಾದರೂ ಜಗದ್ರಕ್ಷಣೆಯ ಕೆಲಸವನ್ನು ತಗೊಂಡ್ರೆ ಎಷ್ಟು ಜನಕ್ಕೆ ತೊಂದರೆಯನ್ನು ಕೊಡಬಹುದು ನೀವೇ ಯೋಚಿಸಿ ಹರಿಪಕ್ಷೇತು ಹರಿಪಕ್ಷದಲ್ಲಿ ವಿಷ್ಣು ಪರವಾಗಿ ಈ ಸ್ತೋತ್ರವನ್ನು ಈ ಶ್ಲೋಕವನ್ನು ಹೇ ಈಶ ತ್ವಂ ಜಗದ್ರಕ್ಷಾಯೈ ನಟಸಿ ನಟವತ್ ಆಚರಸಿ ಈಶನೇ ವಿಷ್ಣುವೇ ಭಗವಂತನೇ ನೀನು ಜಗದ್ರಕ್ಷಣೆಗೋಸ್ಕರವಾಗಿ ನಟನೆಯನ್ನು ಮಾಡುತ್ತೀಯೇ ನಟವತ್ ಆಚರಿಸಿ ನಟನ ಹಾಗೆ ಆಚರಣೆಯನ್ನು ಮಾಡುತ್ತೀಯೇ नटशब्दात् आचारार्थे क्विपि ಪ್ರತ್ಯಯಲೋಪೇ ನಟಸಿ इति ರೂಪಂ ಇದು ವ್ಯಾಕರಣದ ವಿಷಯ ಬಿಡೋಣ ಇದು ಮತ್ತಿ ಮತ್ಸ್ಯಾದಿ ಭೂಮಿಕಾಂ ವ್ರಜಸಿ ಇತ್ಯರ್ಥ ಮತ್ಸ್ಯಾದಿ ಅವತಾರಗಳನ್ನು ನೀನು ತಾಳುತ್ತೀಯೇ ಜಗದ್ರಕ್ಷಣೆಗೋಸ್ಕರವಾಗಿ ಕಸ್ಯಾಂ ಅವಸ್ಥಾಯಾಂ ಜಗದ್ರಕ್ಷಣಾರ್ಥಂ ಅವತರಣಂ ಇತ್ಯುಚ್ಚತೆ ಯಾವ ಸಮಯದಲ್ಲಿ ನೀನು ಅವತಾರವನ್ನು ಮಾಡುತ್ತೀಯೇ ಅಂತನ್ನುವುದನ್ನು ಮುಂದೆ ಹೇಳ್ತಾ ಇದ್ದಾರೆ ಮಹಿ ಮಹಿಪಾದಿತ್ಯಾದಿ ಮಹಿಪಾದಾಘಾತಾದ್ ಅಲ್ಲಿರೋದು ಅದನ್ನ ಮಹಿಪಾತ್ ಆಘಾತಾತ್ ಅಂತ ಮಾಡಿದ್ದಾರೆ ಇಲ್ಲಿ ವಿಷ್ಣು ಪ್ರವಾದ ಟೀಕೆಯಲ್ಲಿ ಮಹೀಪಾತೀತಿ ಮಹೀಪಃ ರಾಜ ಮಹಿಯನ್ನ ಭೂಮಿಯನ್ನ ಕಾಯುವಂಥವನು ಮಹೀಪ ರಾಜ ತಸ್ಮಾತ್ ಆಘಾತಾತ್ ಸಾ ಮಹಿ ಸಹ ಸಮಕಾಲಮೇವ ಸಂಶಯಪದಂ ರಜತಿ ರಾಜರುಗಳು ಕೆಟ್ಟದ್ದನ್ನು ಮಾಡಿದರೆ ಸರಿಯಾಗಿ ಧರ್ಮದ ಆಚರಣೆಯನ್ನು ಮಾಡದೇ ಇದ್ದರೆ ಆಗ ಸಂಶಯ ಪದಂ ಮಹಿ 브జತಿ భూಮಿಯು ಸಂಶಯಕ್ಕೆ ಹೋಗಿ ಬృతಳೆ ಬಾಬಾ ಹೆಚ್ಚಾಯಿತು ಅಲ್ಲ ನನ್ನ पारा ಹೆಚ್ಚಾಯಿತು ಅಂತ ಹೇಳಿ ಆ ಸಂಶಯವನ್ನ ಆ ಭಯವನ್ನ ನೀಗಸಿಕ್ಕೆ ನೀನು ಅವತಾರನ್ನ ಮಾಡುತ್ತೀಯ ಅಂತ ಅದರ ಮುಂದೆ ಆ ಸಮಂತಾತ್ ಘಾತೋ ನಾಶೋ अस्ಮಾತ್ इति ಆ ಘಾತಃ ಹಿಂಸrah ಹಿಂಸರ ಪ್ರವೃತ್ತಿ ಬೇರೆಯವರಿಗೆ ಕೆಟ್ಟದನ್ನ ಮಾಡುವಂತಹ ಪ್ರವೃತ್ತಿ ಹೇಗೆ ಕಂಸ ರಾವಣ ಇತ್ಯಾದಿ ಇದ್ದರೋ ರಾಜರುಗಳು ಬೇರೆಯವರಿಗೆ ಕಷ್ಟವನ್ನು ಕೊಡುವಂತಹ ಪ್ರವೃತ್ತಿ ಹೆಚ್ಚಾದರೆ ಮಹೀಪರಲ್ಲಿ ರಾಜರುಗಳಲ್ಲಿ ಆಗ ನೀನು ಅವತಾರವನ್ನು ಎತ್ತುತ್ತೀಯೇ ತಥಾಚ ಯದೈವ ಹಿಂಸ್ರಸ್ಯ ರಾಜ್ಯಂ ತದೈವ ಸಂಕಟಂ व्रजति इत्यर्थः ಯಾವಾಗ ಹಿಂಸೆ ಹೆಚ್ಚಾಗುತ್ತೋ ಆಗ ಭೂಮಿಯು ಸಂಶಯಕ್ಕೆ ಒಳಪಡ್ತಾಳೆ ಭೂಮಿಗೆ ಕಷ್ಟವಾಗುತ್ತೆ ತಥಾ ಚ ವಿಷ್ಣೋ ಪದಂ ಅಧಿಷ್ಠಾನಂ ಯತ್ರ ಭಗವಾನ್ ವಿಷ್ಣು ಸ್ವವಿಭೂತಿಭಿ ಸಹ ಪೂಜ್ಯತೆ ತದ್ವಿಷ್ಣೋ ಪದಂ ದೇವಯಜನಾಖ್ಯಂ ಯಜ್ಞಶಾಲಾದಿ ಮತ್ತೆ ವಿಷ್ಣೋಹ ಪದಂ ಧಾಮ್ಯತ್ ಅಂತ ವಿಷ್ಣೋಹ ಪದಂ ಅಂದ್ರೆ ಏನು ಇಲ್ಲಿ ದೇವಯಜನ ದೇವರುಗಳ ಯಜ್ಞ ಎಲ್ಲಿ ನಡೆಯುತ್ತೋ ಅದು ದೇವಯಜನ ದೇವಯಜನ ಅಂದರೆ ಭಗವಾನ್ ವಿಷ್ಣುವು ತನ್ನ ವಿಭೂತಿಗಳೊಂದಿಗೆ ಎಲ್ಲಿ ಪೂಜಿಸಲ್ಪಡುತ್ತಾನೋ ಅದು ದೇವಯಜನ ಯಜ್ಞವಾಟ ಯಜ್ಞ ನಡೆಯುವಂತಹ ಸ್ಥಾನ ತತ್ಕೀದೃಶಂ ಭ್ರಾಮ್ಯತ್ ಭುಜಸ್ಥ ಪರಿಘೈ ಭುಜರೂಪಪರಿಭೈರ್ವಾ ರುಗ್ಣೋ ಭಗ್ನೋ ಗ್ರಹಗಣಃ ಸವಿತ್ರಾದಿರೂಪಃ ಸೋಮಪಾತ್ರಸಮೂಹೋ ಯತ್ರ ತತ್ತಥಾ ಯಾಗಾದಿ ಶುಭಕರ್ಮಾಣಿ ಯದಾ ಧಸ್ಯಂತೆ ತದಾ ಇತ್ಯರ್ಥ ಪಾಪಿಗಳಾದಂತಹ ರಾಜರುಗಳು ಯಾವಾಗ ಯಜ್ಞವನ್ನು ಮಾಡಲಿಕ್ಕೆ ಬಿಡುವುದಿಲ್ಲವೋ ಅದನ್ನು ಹೇಳ್ತಾ ಅಲ್ಲಿ ಗ್ರಹಗಣ ಸವಿತ್ರಾದಿರೂಪ ಸೋಮಪಾತ್ರ ಸಮೂಹ ಯಜ್ಞದಲ್ಲಿ ಉಪಯೋಗಿಸುವಂತಹ ವಿಶೇಷ ಪಾತ್ರೆಗಳು ಗ್ರಹ ಅಂತ ಕರೀತಾರೆ ಪ್ರತ್ಯೇಕ ಒಬ್ಬ ದೇವನಿಗೆ ಒಂದು ಗ್ರಹ ಅಂತ ಅದರಲ್ಲಿ ಸೋಮವನ್ನು ತುಂಬಿ ಇಟ್ಟಿರ್ತಾರೆ ಅದನ್ನು ಕ್ರಮವಾಗಿ ಒಂದಾದ್ಮೇಲೆ ಒಂದು ಅಂತ ಅದನ್ನು ಆಹುತಿಯನ್ನು ಕೊಡ್ತಾರೆ ಅಂತಹ ಸೋಮ ಪಾತ್ರೆಗಳು ನಷ್ಟವಾದಾಗ ಅಂದರೆ ಯಜ್ಞವು ನಷ್ಟವಾದಾಗ ಧ್ವಂಸವನ್ನು ಹೊಂದಿದಾಗ तथा द्यौः ದೌಸ್ಥ್ಯಂ ಯಾತಿ ಆಗ ದ್ಯುಲೋಕವೂ ಕೂಡ ಕಷ್ಟಪಡಿಸಲ್ಪಡುತ್ತೆ ಯಾಕೆಂದ್ರೆ ಯಜ್ಞ ನಡೆಯದೆ ಹೋದರೆ ದೇವರುಗಳಿಗೆ ಆಹಾರ ಇಲ್ಲ ಅನಿಭೃತ ಜಟಾ ಪಾಖಂಡ ವ್ರತಚಿಹ್ನಭೂತಾ ತಾಭಿ ಆತಾಡಿತ ಅಭಾವಮಿವ ಗಮಿತಂ ತಟಂ ತುಂಗಂ ಪದಂ ಸತ್ಯಲೋಕಾಖ್ಯಂ ಯಸ್ಯಾಹ ಸಾ ತಥಾ ಅನಿಭೃತ ಜಟ ಅನ್ನೋದು ಪಾಖಂಡ ಮತಗಳು ಪಾಖಂಡ್ ಪಾಖಂಡ ಮತಾನುಯಾಯಿಗಳು ಯಾವಾಗ ಯಜ್ಞವನ್ನು ಮಾಡಲಿಕ್ಕೆ ಬಿಡುವುದಿಲ್ಲವೋ ಆಗ ಆಗ ಭಗವಂತನ ಅವತಾರವಾಗುತ್ತೆ ಎಲ್ಲಿವರೆಗೂ ಅಂತಂದ್ರೆ ಸತ್ಯಲೋಕದವರೆಗೂ ಇವರ ತೊಂದರೆ ಮುಟ್ಟುತ್ತೆ ಪಾಖಂಡ ಮತೀಯರ ತೊಂದರೆ ಪಾಖಂಡಿಭಿ ವೈಕುಂಠಲೋಕೋಪಿ ನ ಅಂಗೀಕ್ರಿಯತೆ ಕಿಂ ಪುನಃ ಇಂದ್ರಾದಿಲೋಕ ಇತ್ಯರ್ಥ ಪಾಖಂಡ ಮತಾನುಯಾಯಿಗಳು ವೈಕುಂಠವನ್ನೇ ಒಪ್ಪುವುದಿಲ್ಲ ಮತ್ತೆ ಸ್ವರ್ಗದ ಬಗ್ಗೆ ಹೇಳೋದೇನಿದೆ ಸ್ವರ್ಗವನ್ನು ಒಪ್ಪುವುದಿಲ್ಲ ಅವರು ವೈಕುಂಠ ಸ್ವರ್ಗಗಳನ್ನು ಒಪ್ಪದೇ ಇರುವಂತಹ ಕಾರಣದಿಂದ ಏನು ಮಾಡ್ತಾರೆ ಯಜ್ಞವನ್ನು ಧ್ವಂಸ ಮಾಡ್ತಾರೆ ಯದಾ ಚೈವಂ ತದಾ ತ್ವಂ ನಟವತ್ ಆಚರಸಿ ಇತ್ಯರ್ಥ ಆಗ ನೀನು ನಿನ್ನ ಸ್ವಲೀಲಾ ಕಲ್ಪಿತ ವಿಗ್ರಹವನ್ನು ಧರಿಸಿಕೊಂಡು ಜನ್ಮವನ್ನು ತಗೊಂಡ ಹಾಗೆ ಅವತಾರವನ್ನು ಮಾಡುತ್ತೀಯೇ ತಥಾಚ ಭಗವದ್ವಚನಂ ಗೀತಾಸು ಪ್ರಸಿದ್ಧ ಭಗವಂತನ ವಚನ ಇದು ಯದಾ ಯದಾ ಹಿ ಧರ್ಮಸ್ಯ ಭಾರತ ಅಭ್ಯುತ್ಥಾನ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಯಾವಾಗ ಅಧರ್ಮವು ಹೆಚ್ಚಾಗುತ್ತೋ ಧರ್ಮವು ಕಡಿಮೆಯಾಗುತ್ತೋ ಆ ಸಮಯದಲ್ಲಿ ನಾನು ಅವತಾರವನ್ನು ಎತ್ತುತ್ತೇನೆ ಶ್ರೀ ಭಾಗವತೆ ಚ ಯರ್ಹ್ಯಾಲಯೇಷ್ವಪಿ ಸತಾಂ ನ ಕಥಾ ಹರೇಃ ಸ್ಯುಃ ಪಾಖಂಡಿನೋ ದ್ವಿಜಜನಾ ವೃಷಲಾನ್ ಹೃದೇವಾಃ ಸ್ವಾಹಾ ಸ್ವಧಾವಷಡಿತಿ ಸ್ಮ ಗಿರೋ ನ ಯತ್ರ ಶಾಸ್ತಾ ಭವಿಷ್ಯತಿ ಭಗವಾನ್ ಯುಗಾಂತೆ ಆಲಯಗಳಲ್ಲಿ ದೇವಾಲಯಗಳಲ್ಲಿ ಸತಾಂ ನ ಕಥಾ ಸತ್ಪುರುಷರ ಪ್ರವಚನಗಳು ಇಲ್ಲದೆ ಹೋಗುತ್ತೋ ಸತ್ಪುರುಷರ ಕಥೆ ಸತ್ಪುರುಷರು ಯಾವುದರ ಬಗ್ಗೆ ಮಾತಾಡ್ತಾರೆ ಹರಿಯೇ ಕಥಾ ಸತ್ಪುರುಷರ ಹರಿಯ ಸಂಬಂಧವಾದಂತಹ ಪ್ರವಚನಗಳು ನಡೆಯುವುದಿಲ್ಲವೋ ದೇವಸ್ಥಾನಗಳಲ್ಲಿ ದೇವಸ್ಥಾನಗಳು ಬರೀ ವ್ಯಾಪಾರದ ಸ್ಥಾನಗಳಾಗುತ್ತೋ ಮತ್ತು ದ್ವಿಜ ಜನರು ಪಾಖಂಡಿಗಳಾಗ್ತಾರೋ ದ್ವಿಜ ಜನರು ವೇದ ಪ್ರಮಾಣವನ್ನು ಮರೆತು ಹೋಗ್ತಾರೋ ವೃಷಲಾಹ ನೃದೇವಾಹ ಕೆಟ್ಟ ಜನ್ಮವುಳ್ಳಂತಹ ಜನರು ಶೂದ್ರಾದಿ ಯೋನಿಗಳಲ್ಲಿ ಹುಟ್ಟಿದಂತಹ ಜನರು ಯಾವಾಗ ರಾಜಪದ ಪದವಿಯನ್ನು ಪಡೆದುಕೊಳ್ತಾರೋ ಸ್ವಾಹ ಸ್ವಧಾ ವಷಟ್ ನ ಯತ್ರ ಶಾಸ್ತ ಸ್ವಾಹ ಸ್ವಧಾ ವಷಟ್ ಇವೆಲ್ಲವೂ ಕೂಡ ಬ್ರಹ್ಮವಾಚಕ ಶಬ್ದಗಳು ಅಂತ ಇವುಗಳ ಉಚ್ಚಾರದಿಂದಲೇ ಭಗವಂತನ ಸಾನ್ನಿಧ್ಯ ಇದೆ ಅಂತ ವಷಟ್ ಅಂತನ್ನೋದು ವಿಶೇಷವಾಗಿ ವಿಷ್ಣು ಸಹಸ್ರನಾಮದಲ್ಲಿ ವಿಷ್ಣುವಿನ ಮೂರನೇ ಹೆಸರು ವಷಟ್ ವಿಶ್ವಂ ವಿಷ್ಣುರ್ ವಷಟ್ಕಾರ ವಷಟ್ ಅಂತನ್ನೋದು ಯಜ್ಞದಲ್ಲಿ ಉಪಯೋಗಿಸುವಂತಹ ವಿಶೇಷ ಪದ ಇದು ಈ ವಷಟ್ಟನ್ನು ಉಚ್ಚಾರ ಮಾಡಿಯೇ ಯಜ್ಞದಲ್ಲಿ ಆಹುತಿಯನ್ನು ಕೊಡೋದು ನಾವೆಲ್ಲ ನೋಡಿರ್ತೀವಿ ಹೋಮದಲ್ಲಿ ಏನು ನಡೆಯುತ್ತೆ ಯಾವುದೋ ಒಂದು ಕ್ರಮವನ್ನು ಅನುಸರಿಸಿ ಇಂತಹ ದೇವರಿಗೆ ನಾನು ಹವಿಸ್ಸನ್ನು ಕೊಡ್ತಾ ಇದ್ದೀನಿ ಅಂತ ಸಂಕಲ್ಪವನ್ನು ಮಾಡಿ ಅಂತಹ ದೇವತೆಗೆ ಹವಿಸ್ಸನ್ನು ಕೊಡುವಾಗ ಸ್ವಾಹ ಅಂತ ಹೇಳಿ ಕೊಡ್ತಾನೆ ಅದೇ ಯಜ್ಞದಲ್ಲಿ ಇದು ನಡೀಬೇಕಾದ್ರೆ ಸ್ವಲ್ಪ ವೈಲಕ್ಷಣ್ಯ ಇದೆ ಅಲ್ಲೇನಾಗುತ್ತೆ ನಾಲ್ಕು ವೇದದವರು ಇರಬೇಕು ಯಜ್ಞದಲ್ಲಿ ಮೂರು ವೇದದವರಾದರೂ ಬೇಕು ಈ ಒಂದು ಆಹುತಿ ಆಗಬೇಕಂದ್ರೆ ಒಂದು ಪೂರ್ತಿ ಕಲಾಪ ಇದೆ ಈ ಪೂರ್ತಿ ಕಲಾಪದಲ್ಲಿ ಹದಿನೇಳು ಅಕ್ಷರಗಳು ಉಚ್ಚಾರ ಆಗಬೇಕು ಯಜುರ್ವೇದದ ಮುಖ್ಯಸ್ಥ ಅಧ್ವರಿಯು ಆತ ಋಗ್ವೇದದ ಮುಖ್ಯಸ್ಥನಿಗೆ ಹೋತೃವಿಗೆ ಹೇಳ್ತಾನೆ ಅದಕ್ಕಿಂತ ಮುಂಚೆ ಅಧ್ವರ್ಯವು ಆಗ್ನೇತ್ರನಿಗೆ ಆಗ್ನೇತ್ರ ಅಂತನೋನು ಅವ ಅವನು ನೇಮಿಸಲ್ಪಟ್ಟಿರೋದೇನಿಕೆ ಅಂತಂದ್ರೆ ಅವನ ಮಂತ್ರೋಚ್ಚಾರದಿಂದ ರಾಕ್ಷಸರು ದೂರ ಹೋಗಬೇಕು ಅಂತ ಅಧ್ವನಿಯು ಅಗ್ನಿಧ್ರನಿಗೆ ಹೇಳ್ತಾನೆ ಆ ಶ್ರಾವಯ ಕೇಳಿಸು ಅಂತ ಇದರ ಅರ್ಥ ಏನನ್ನು ಕೇಳಿಸು ಆಗ್ನೇತ್ರ ಸುತ್ತಲೂ ನೋಡಿ ರಾಕ್ಷಸ ಬಾಧೆ ಇಲ್ಲ ಅಂತ ಹೇಳಿ ಅಸ್ತು ಅಂತ ಹೇಳ್ತಾನೆ ಅಸ್ತು ಅಂತ ಹೇಳಿ ಶ್ರೌ ಷಟ್ ಅಂತ ಹೇಳ್ತಾನೆ ಇದಾದ ಮೇಲೆ ಅಧ್ವರಿಯು ಋಗ್ವೇದದ ಮುಖ್ಯಸ್ಥನಿಗೆ ಹೋತೃವಿಗೆ ಹೇಳ್ತಾನೆ ಯಜ ದೇವರುಗಳನ್ನು ಆಹ್ವಾನೆ ಮಾಡು ಈ ಋಗ್ವೇದದ ಮುಖ್ಯಸ್ಥ ಏನ್ ಮಾಡ್ತಾನೆ ಋಗ್ವೇದದ ಆ ಯಜ್ಞಕ್ಕೆ ಸಂಬಂಧಪಟ್ಟಂತಹ ಋಗ್ವೇದದ ಯಾವ ಮಂತ್ರ ಇದೆಯೋ ಅದನ್ನು ಸ್ವರರಹಿತವಾಗಿ ಹೇಳಿ ಏಕಶ್ರುತಿಯಲ್ಲಿ ಹೇಳಿ ಕೊನೆಯಲ್ಲಿ ವೌಷಟ್ ಅಂತ ಹೇಳ್ತಾನೆ ಈ ವೌಷಟ್ ಮತ್ತು ವಶಟ್ ಎರಡು ಒಂದೇ ಹಾಂ ಈ ಮಂತ್ರವನ್ನು ಹೇಳಲಿಕ್ಕೆ ಮುಂಚೆ ಏ ಯಜಾಮಹೇ ಅಂತ ಹೇಳ್ತಾನೆ ಕೊನೆಯಲ್ಲಿ ಆ ಮಂತ್ರ ಮುಗಿದ ಮೇಲೆ ವೌಷಟ್ ಹೇಳ್ತಾನೆ ವಷಟ್ ಈ ವಶಟ್ ಹೇಳಿದ ಮೇಲೆ ಆಹುತಿಯನ್ನು ಕೊಡಬೇಕು ಇದನ್ನು ಸಂಗ್ರಹವಾಗಿ ಒಂದು ಶ್ಲೋಕ ಹೇಳುತ್ತೆ ಚತುರ್ಭಿಷ್ಟ ಚತುರ್ಭಿಷ್ಟ ದ್ವಾભ્યಂ ಪಂಚಭೀರೇವಚ ಹುಯತೇ ಚ ಪುನರ್ದ್ವಾભ્યಂ ಸಮೇ ವಿಷ್ಣುಃ ಪ್ರಸೀತту यज्ञೋವೈ ವಿಷ್ಣುಃ ತ ಯಜ್ಞವೇ ವಿಷ್ಣುಃ ಯಜ್ಞಾತ್ಮನಾದಂ ತವನು ವಿಷ್ಣುಃ ವರಾಹಮೂರ್ತಿಗೆ ಯಜ್ಞವರಾಹಮೂರ್ತಿ ಅಂತ ಹೇಳೋದು ಹದಿನೇಳು ಅಕ್ಷರಗಳಿಂದ ಆಹ್ವಾನಿಸಲ್ಪಡುವಂಥವನು ನೀನು ಯಾವುದು ಹದಿನೇಳು ಅಕ್ಷರ ಆ ಶ್ರಾ ಯ ನಾಲ್ಕು ಅಸ್ತು ಶ್ರೌ ಷಟ್ ನಾಲ್ಕು ಚತುರ್ಭಿಶ್ಚ ಚತುರ್ಭಿಶ್ಚ ದ್ವಾಭ್ಯಾಂ ಅಸ್ತು ಶ್ರೌಷಟ್ ಅಂತ ಹೇಳ್ತಾನೆ ಅಧ್ವರಿಯು ಇವೆಲ್ಲ ಸೇರಿ ಆಶ್ರಾವಯ ಅಸ್ತು ಶ್ರೌಷಟ್ ನಾಲ್ಕು ನಾಲ್ಕು ನಾಲ್ಕು ಯಜ ಯಜ ಅಂತನ್ನೋದು ಎರಡು ದ್ವಾಭ್ಯಾಮ್ ಏ ಯಜಾಮಹೇ ಅನ್ನೋದು ಐದು ಪಂಚಭಿರೇವಚ ಐದು ಇವೆಷ್ಟು ಸೇರಿ ಹದಿನೈದು ಕೊನೆಯಲ್ಲಿ ವೌ ಅಂತ ಹೇಳೋದು ಎರಡು ಅಕ್ಷರ ಇವಿಷ್ಟು ಸೇರಿ ಹದಿನೈದು ಅಕ್ಷರ ಅಸ್ತು ಶ್ರೌಷಟ್ ಸೇರಲ್ಲ ಅದರಲ್ಲಿ ಆಶ್ರಾವಯ ಅಸ್ತು ಶ್ರೌಷಟ್ ಯಜ ಎ ಯಜಾಮಹೇ ವೌಷಟ್ ಇಷ್ಟು ಸೇರಿ ಹದಿನೇಳು ಅಕ್ಷರ ಈ ವೌಷಟ್ ಸರಿಯಾಗಿ ವಷಟ್ಕಾರಗಳು ಉಚ್ಚಾರ ಆಗ್ತಾ ಇದ್ರೆ ಮತ್ತೆ ಒಂದು ವಿಶೇಷ ಏನು ಅಂದರೆ ವಷಟ್ಕಾರವನ್ನು ಮಂತ್ರಕ್ಕಿಂತ ಹೆಚ್ಚು ಸ್ವರದಲ್ಲಿ ಹೇಳಬೇಕು ಮಂತ್ರಕ್ಕಿಂತ ಹೆಚ್ಚು ಧ್ವನಿಯಲ್ಲಿ ಹೇಳಬೇಕು ಅಂತ ಇರೋದು ಇದರಿಂದ ಲೋಕದಲ್ಲಿ ರಾಕ್ಷಸರು ಎಲ್ಲಿಯೂ ಉಳಿಯೋದಕ್ಕೆ ಸಾಧ್ಯ ಆಗುವುದಿಲ್ಲ ಇಲ್ಲೇನು ಹೇಳ್ತಾ ಇದ್ರೆ ಈ ಮಂತ್ರದಲ್ಲಿ ಈ ಶ್ಲೋಕದಲ್ಲಿ ಸ್ವಾಹ ಸ್ವಧ ವಷಟ್ ಯಾವಾಗ ಇಲ್ಲದೆ ಹೋಗುತ್ತೋ ಸ್ವಾಹ ಅಂತನ್ನೋದು ದೇವರುಗಳಿಗೆ ಕೊಡುವಂತಹ ಆಹುತಿಯಲ್ಲಿ ಸ್ವಾಹ ಹೇಳಿ ಕೊಡ್ತೀವಿ ಸ್ವತಃ ಅಂತನ್ನೋದು ಪಿತೃಗಳಿಗೆ ಕೊಡುವಂತಹ ಕವ್ಯ ಅದನ್ನು ಕೊಡುವಾಗ ಸ್ವಧ ಎನ್ನು ಉಚ್ಚಾರ ಮಾಡಿ ಕೊಡ್ತೀವಿ ಆ ಉಚ್ಚಾರಗಳು ಯಾವಾಗ ಇಲ್ಲದೆ ಹೋಗುತ್ತೋ ಆಗ ಆ ಕಲಿಯ ಪ್ರಭಾವದಿಂದ ಈ ತರಹ ಆದಾಗ ಭಗವಂತನು ಅವತಾರವನ್ನು ತಗೊಳ್ತಾನೆ ಅಂತನ್ನೋದು ಭಾಗವತದ ಮಾತು ಎರಡನೇ ಅಧ್ಯಾಯ ಎರಡನೇ ಸ್ಕಂಧ ಹನ್ನೆರಡನೇ ಅಧ್ಯಾಯ ನಲವತ್ತನೇ ಶ್ಲೋಕ ನನು ಇಚ್ಛಾಮಾತ್ರೇಣೈವ ಜಗತಿ ಜಗಂತಿ ರಕ್ಷಿತು ಕ್ಷಮೋಪಿ ಕಿಂ ಮತ್ಸ್ಯಾದಿರೂಪೈ ಕ್ಲಿಶ್ಯತಿ ಆಹಾರ ಭಗವಂತನಿಗೆ ಸಂಕಲ್ಪ ಮಾತ್ರದಿಂದಲೇ ಲೋಕವನ್ನ ಸೃಷ್ಟಿ ನಾಶ ಎಲ್ಲ ಮಾಡಬಹುದಲ್ವಾ ಮತ್ತೆ ಜಗತ್ತನ್ನು ರಕ್ಷಣೆ ಮಾಡಲಿಕ್ಕೆ ಅವತಾರ ಏನಕ್ಕೆ ತಗೋಬೇಕು ಅಂತ ಯಾರಾದರೂ ಕೇಳಿದ್ರೆ ಅದಕ್ಕೆ ಉತ್ತರ ನಾನು ನಿಶ್ಚಿತಂ ವಿಭುತ ವಿಭವವತ್ತ ಸಂಪನ್ನತಾ ಸಂಪನ್ನತಾ ಇತಿ ಯಾವತ್ ವಾಮೈವ ವಕ್ರೈವ ವಿಭುವಾಗಿ ಇರುವಂಥದ್ದು ಪ್ರಭುವಾಗಿ ಇರುವಂಥದ್ದು ನಮ್ಮ ಮನಸ್ಸಿಗೆ ಅರ್ಥ ಆಗುವಂಥದ್ದಲ್ಲ ವಕ್ರವಾಗಿಯೇ ಕಾಣಿಸುತ್ತೆ ಸಂಕಲ್ಪದಿಂದ ರಾಕ್ಷಸರನ್ನು ನಾಶ ಮಾಡುವ ಕ್ಷಮತೆ ಇರುವಂಥವನು ಅವತಾರ ಏನು ಕೆತ್ತಬೇಕು ಅಂತಂದರೆ ಅದು ನಮಗೆ ಅರ್ಥ ಆಗದೆ ಇರುವಂತಹ ವಕ್ರತೆ ಅದು ಸತ್ಯಪಿ ರುಜೌ ಪ್ರಕಾರೇ ವಕ್ರೇಣೈವ ಪ್ರಕಾರೇಣ ಸ್ವಸಂಪತ್ತಿಂ ಸಫಲಯಿತು ಸಂಪನ್ನ ಕಾರ್ಯಂ ಕರೋತಿ ಇತ್ಯರ್ಥ ನೇರವಾಗಿ ಕಾರ್ಯಸಿದ್ಧಿ ಮಾಡಿಕೊಳ್ಳುವಂಥ ಅವಕಾಶ ಇದ್ದರೂ ಕೂಡ ವಕ್ರವಾಗಿ ಸಾಧನೆ ಮಾಡ್ತಾರೆ ಪ್ರಭುಗಳು ಅದವರ ಇಚ್ಛೆ ನಾವೇನು ಮಾಡೋಕ್ಕಾಗಲ್ಲ ತೇನ ಅಷ್ಟವಿಧ ಅಷ್ಟವಿಧಂ ಐಶ್ವರ್ಯ ಅಷ್ಟವಿಧಂ ಐಶ್ವರ್ಯಂ ಔತ್ಪತ್ತಿಕಂ ದರ್ಶಯನ್ ಭಕ್ತಾನಾಂ ಅಭಿಧ್ಯಾನಾಯ ತಾನಿ ತಾನಿ ಶ್ರವಣ ಮನೋಹರಾಣಿ ತೇನ ತೇನ ತೇಲ ಧತ್ತೆ ಭಗವಾನ್ ಭಗವಂತಿ ಭಾವ ಅಷ್ಟವಿಧ ಐಶ್ವರ್ಯಗಳನ್ನು ಹೊಂದಿರುವಂತಹ ಭಗವಂತ ಅವತಾರಗಳನ್ನು ಏನಕ್ಕೆ ಮಾಡ್ತಾನೆ ಅಂತಂದರೆ ಆಯಾ ಅವತಾರಗಳಲ್ಲಿ ಅವನ ಯಾವ ಯಾವ ಲೀಲೆಗಳಿವೆಯೋ ಆ ಲೀಲೆಗಳಲ್ಲೆಲ್ಲ ಅವನ ಭಕ್ತರು ಸ್ಮರಿಸಿಕೊಳ್ಳಬೇಕು ಆದ್ದರಿಂದ ಅವರು ಉದ್ಧಾರ ಆಗಬೇಕು ಎಂಬ ಕಾರಣದಿಂದ ಭಕ್ತಾನಾಂ ಅಭಿಧ್ಯಾನಾಯ ಅವರು ಇವನ ಚರಿತೆಗಳನ್ನು ಕೀರ್ತಿಸಬೇಕು ಹಾಡಿ ಹೊಗಳಬೇಕು ಅದರಿಂದ ಅವರು ಚಿತ್ತಶುದ್ಧಿಯನ್ನು ಮಾಡಿಕೊಂಡು ಭಗವಂತನನ್ನು ಪಡೆಯಬೇಕು ಈ ಕಾರಣದಿಂದ ಸಂಕಲ್ಪ ಮಾತ್ರದಿಂದಲೇ ರಾಕ್ಷಸರನ್ನ ನಾಶ ಮಾಡುವಂತಹ ಕ್ಷಮತೆಯುಳ್ಳಂತಹ ಭಗವಂತನೂ ಕೂಡ ಅವತಾರವನ್ನು ಮಾಡ್ತಾನೆ ಇಲ್ಲಿಗೆ ಹದಿನಾರನೆಯ ಶ್ಲೋಕದ ವ್ಯಾಖ್ಯಾನ ಮುಗಿದಿದೆ ಇನ್ನು ಇನ್ನು ಸುಮಾರೊಂದು ಹದಿನೈದು ಹದಿನಾರು ಶ್ಲೋಕಗಳಿವೆ ಈ ಶಿವಮಹಿಮದಲ್ಲಿ ಮುಂದೆ ಯಾವಾಗ ಅವಕಾಶ ಸಿಗುತ್ತೋ ಭಗವಂತನ ಕೃಪೆ ಯಾವಾಗ ಆಗುತ್ತೋ ಆವಾಗ ಇದನ್ನು ಮುಂದುವರಿಸೋಣ ಸಾವಕಾಶವಾಗಿ ಕೇಳಿದ್ದಕ್ಕೆ ಎಲ್ರಿಗೂ ಧನ್ಯವಾದ ನಮಸ್ಕಾರ ಸ್ವಸ್ತಿ